ಕಾಶಿಯಿಂದ ವಿಶ್ವನಾಥ ಬಂದ ನೋಡಯ್ಯ ಕಾಶಿಯಿಂದ ವಿಶ್ವನಾಥ ಬಂದ ನೋಡಯ್ಯ ಗಿರಿನಗರ ಕ್ಷೇತ್ರದಲ್ಲಿ ನಿಂತ ನೋಡಯ್ಯ ಗಿರಿನಗರ ಕ್ಷೇತ್ರದಲ್ಲಿ ನಿಂತ ನೋಡಯ್ಯ ಅಕೋ ಬಂದ ನೋಡಯ್ಯ ಈಕೋ ಬಂದ ನೋಡಯ್ಯ ಅಕೋ ಬಂದ ನೋಡಯ್ಯ ಈಕೋ ಬಂದ ನೋಡಯ್ಯ ಅಕೋ ಬಂದ ಈಕೋ ಬಂದ ನೋಡು ನೋಡಯ್ಯ ಅಕೋ ಬಂದ ಇಕೋ ಬಂದ ನೋಡು ನೋಡಯ್ಯ ಕೈಲಾಸವಾಸಿ ಇಂದು ಬಂದ ನೋಡಯ್ಯ ಕೈಲಾಸವಾಸಿ ಇಂದು ಬಂದ ನೋಡಯ್ಯ ಇಂದು ಹೊತ್ತು ತಂದ ನೋಡಯ್ಯ ಈಗ ಬಂದ ನೋಡಯ್ಯ ಕರಡೆ ಜನರಿಸಿಕೊಂಡು ಬಂದ ನೋಡಯ್ಯ ಅಕೋ ಬಂದ ನೋಡಯ್ಯ ಇಕೋ ಬಂದ ನೋಡಯ್ಯ ಅಕೋ ಬಂದ ಇಕೋ ಬಂದ ನೋಡು ನೋಡಯ್ಯ ಕಾಲ ಬಟರ ಹೊರಗಟ್ಟಿ ಆಯ್ವ ನೋಡಯ್ಯ ಲೀಲೆ ತೋರಿ ಹರಸುತಿಹಾರನ ನೋಡಯ್ಯ ಬೆಲಗೂರು ಹನುಮನ ಪಿಟನ ನೋಡಯ್ಯ ಪಾಲಿಸಲು ಓಡಿ ಬರುವ ನೀತ ನೋಡಯ್ಯ ಕಾಶಿಯಿಂದ ವಿಶ್ವನಾಥ ಬಂದ ನೋಡಯ್ಯ ಗಿರಿನಗರ ಕ್ಷೇತ್ರದಲ್ಲಿ ನಿಂದ ನೋಡಯ್ಯ